ಬಿಟ್ಟರೆ ಮಾಫಿಂಗು ಜುಟ್ಟುಗಳ ಸೇವಿಂಗು ಬಿಟ್ಟರೆ ಮಾಫಿಂಗು ಜುಟ್ಟುಗಳ ಸೇವಿಂಗು ತಲೆ ಮೇಲೆ ಕ್ರಾಫಿಂಗು ತರಹವಾರಿ ಎತ್ತು ನೋಟಾಕಿಂಗು ಯಾವಾಗಲೂ ಶೋಕಿಂಗು ಮೈ ಜೋಡಿಲ್ ವಾಕಿಂಗು ರಾಗ ಸಿಂಗಿಂಗು ತಾರಾಯಿ ಡ್ರಿಂಕಿಂಗು ರೋಡಿರಲಿರೋಲಿಂಗೋ ಪಬ್ಲಿಕ್ ಫೈಟಿಂಗು ಜಾಪಿಗೆ ಗೋಯಿಂಗು ಸು ಜನ ಬ್ಲೇಮಿಂಗೋ ಮನೆಗೆ ಬರುವುದು ಮಾಲಿಂಗು ಕಪರ ವ್ಯಸನಗಳೆಲ್ಲ ಮನೆಯಲ್ಲಿ ತಾ ಟಿಂಗು ಕಡೆಗೆ ಕೋಳಿಗೆ ಪ್ರಾರಾಗಿ ಕಷ್ಟು